ಬಂದ ಕಾಯಿ ಕಡ್ಬು ತಿಂದ ಗಣೇಶ ಬಂದ ಕಾಯಿ ಕಡ್ಬು ತಿಂದ ಇನ್ನು ಬೇಕು ಎಂದ ಹೊಟ್ಟೆ ಬಿರಿಯ ಮೆದ್ದ ಇನ್ನು ಬೇಕು ಎಂದ ಹೊಟ್ಟೆ ಬಿಯ ಮೆದ್ದ ಕಾಯಿ ಕಡ್ಬಿನ ಜೊತೆಗೆ ಕರಿ ಗಡ್ಬನ್ ಬಾರಿಸ್ದ ಕಾಯಿ ಕಡ್ಬಿನ ಜೊತೆಗೆ ಕರಿ ಕಡ್ಬನ್ ಬಾರಿಸ್ದ ಐದು ಸುತ್ತಿನ ಚಕ್ಕಿನ ಹೊಟ್ಟೆಯೊಳಗೆ ತೂರಿದ್ದ ಐದು ಸುತ್ತಿನ ಚಕ್ಲಿನ ಹೊಟ್ಟೆಯೊಳಗೆ ತೂರಿದ್ದ ಸಿಹಿ ಹೂರ್ಣ ತುಂಬಿದ್ದ ಒಂದು ತಟ್ಟೆ ಬೋಧಕ ಸಿಹಿ ಹೂರ್ಣ ತುಂಬಿದ್ದ ಒಂದು ತಟ್ಟೆ ಮೋದಕ ಹೊಟ್ಟೆ ಮೂಲೆಯಲ್ಲಿ ಸಿ ಕುಡಿದ ಕೊಳಗ ಪಾನಕ ಹೊಟ್ಟೆ ಮೂಲೆಯಲ್ಲಿ ಸಿ ಕುಡಿದ ಕೊಳಗ ಪಾನಕ ಹೊಟ್ಟೆ ಬಾರ ಆಗೋಯ್ತು ನಡಿಯೋಕೆ ಆಗದೆ ಹೊಟ್ಟೆ ಬಾರ ಹೋಗ್ತಾ ಇತ್ತು ಅಲ್ಲೇ ಒಂದು ಇಲಿ ಮರಿ ಸಂತೆಗೆ ಹೋಗ್ತಾ ಇತ್ತು ಡೊಳ್ಳು ಹೊಟ್ಟೆ ಗಣಪ ಇಲಿ ಮೇಲೆ ಕೂತ ಡೊಳ್ಳು ಹೊಟ್ಟೆ ಗಣಪ ಇಲಿ ಮೇಲೆ ಕೂತ ಸುಮ್ಮನೆ ಇಲ್ಲದೆ ಇಲಿಗೆ ಕೊಟ್ಟ ಎರಡು ಮಾತ ಸುಮ್ಮನೆ ಇಲ್ಲದೆ ಇಲಿಗೆ ಕೊಟ್ಟ ಎರಡು ಬಂತು ಕೆಳಕ್ಕೆ ಕೊಡವಿ ಹೋಯ್ತು ಇಲ್ಲಿಗೆ ಕೋಪ ಬಂತು ಕೆಳಕ್ಕೆ ಕೆಡವಿ ಹೋಯ್ತು ಗಣಪನ ಹೊಟ್ಟೆ ಒಡೆದು ಕಡುಬು ಚೆಲ್ಲಿ ಹೋಯ್ತು ಗಣಪನ ಹೊಟ್ಟೆ ಒಡೆದು ಕಡುಬು ಚೆಲ್ಲಿ ಹೋಯ್ತು ಚೆಲ್ಲಿ ಕಡುಬಿ ಎತ್ತಿ ಗಣಪ ಹೊಟ್ಟೆ ಒಳಗೆ ಹಾಕ ಚೆಲ್ಲಿ ಚೆಲ್ಲಿ ಕಡುಬಿನ ಎತ್ತಿ ಗಣಪ ಹೊಟ್ಟೆ ಒಳಗೆ ಹಾಕ ಅಲ್ಲೇ ಮಲಗಿ ಹಾವನ್ನು ಹೊಟ್ಟೆ ಸುತ್ತ ಬಿಗಿದ ಅಲೆ ಮಲ್ಲಿಧಾವನು ಹೊಟ್ಟೆ ಸುತ್ತ ಬಿಗಿದ ಭಲೆ ಬಲೆ ಗಣಪ ತಿಂಡಿ ಪೋತ ಟೋನಪ್ಪ ಭಲೆ ಭಲೆ ಗಣಪ ತಿಂಡಿ ಪೋತ ಟೋನಪ್ಪ ಕಡ್ಬು ಬೇಕ ಇನ್ನೂನು ಮನೆ ಹತ್ರ ಬಾರಪ್ಪ ಕಡ್ಬೋ ಬೇಕ ಇನ್ನೂನು ಹತ್ರ ಬಾರಪ್ಪ ಕಡ್ಗುಬೇಕ ಇನ್ನೂನು ಮನೆ ಹತ್ರ ಬಾರಪ್ಪ ಮನೆ ಹತ್ರ ಬಾರಪ್ಪ ಮನೆ ಹತ್ರ ಬಾರಪ್ಪ ಮನೆ ಹತ್ರ ಬಾರಪ್ಪ ಮನೆ ಹತ್ರ ಬಾರಪ್ಪ